ಜಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟರವ್ವ ಜಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟರವ್ವ ಜಮದಗ್ನಿಗೆ ಹುಟ್ಟಿ ಬಂದೆ ಗುತ್ಯಮ್ಮನಾಗಿ ನಿನ್ನ ಲಗ್ನವ ಮಾಡಿ ಹುಟ್ಟಿ ಬಂದೆ ಗೊತ್ತಮ್ಮನಾಗಿ ನಿನ್ನ ಲಗ್ನವ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಕೊಟ್ಟಾರವ್ವ ಜಮದಗ್ನಿಗೆ ನಿಮ್ಮ ತಂದೆ ರೇಣುಕ ರಾಜ ನಿಮ್ಮ ತಾಯಿ ದೇವಿ ನಿಮ್ಮ ತಂದೆ ರೇಣುಕ ರಾಜ ನಿಮ್ಮ ತಾಯಿ ದೇವಿ ಇವರ ಹೊಟ್ಟೆ ಹುಟ್ಟಿ ಬಂದೆ ತೂಗ್ಯಾರಮ್ಮ ತೊಟ್ಟಿಲ ಕಟ್ಟೆ ಇವರ ಹೊಟ್ಟೆ ಹುಟ್ಟಿ ತೂಗ್ಯಾರಮ್ಮ ತೊಟ್ಟಿಲ ಕಟ್ಟಿ ಇವರ ಹೊಟ್ಯಾಲ್ ಹುಟ್ಟಿ ಬಂದೆ ತೂಗ್ಯಾರಮ್ಮ ತೊಟ್ಟಿಲ ಕಟ್ಟಿ ಇವರ ಹೊಟ್ಯಾಲ್ ಹುಟ್ಟಿ ಬಂದೆ ತೂಗ್ಯಾರಮ್ಮ ತೊಟ್ಟಿಲ ಕಟ್ಟಿ ಬಿಜಾಪುರ ಜಿಲ್ಲಾದಲ್ಲಿ ಹಿಂಡ ತಾಲೂಕಿನಲ್ಲಿ ಬಿಜಾಪುರ ಜಿಲ್ಲಾದಲ್ಲಿ ಹಿಂಡ ತಾಲೂಕಿನಲ್ಲಿ ಉಸಿರು ಬಂದೆ ತವರಿನಲ್ಲಿ ಕವಿ ಹುಟ್ಟಿದ ತವರಿನಲ್ಲಿ ಉಸಿರುಗೊಂಡೆ ತೌರಿನಲ್ಲಿ ಕವಿ ಹುಟ್ಟಿದ ತವರಿನಲ್ಲಿ ಹುಟ್ಟಿ ಬಂದೆ ಮನಾಗಿ